ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹೀಗೆ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ನಾನಾ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನೆಲ್ಲ ತಿಳಿಸ್ಕೊಟ್ರು ಆದರೂ ಜೀವನದಲ್ಲಿ ಚಾಂಚಲ್ಯ ಆಗ್ತಾ ಇದೆ ಜೀವನದಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರವೃತ್ತಿ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಜೀವನಿಗೆ ಪ್ರಶ್ನೆ ಬಂದರೆ ಈ ಪದ್ಯದಲ್ಲಿ ತಿಳಿಸ್ತಾರೆ ಪರಮಾತ್ಮ ಜೀವರಲ್ಲಿ ಯಾವ ರೀತಿಯಾಗಿ ಅಂತರ್ಮಿಯ ಅಂತರ್ಯಾಮಿಯಾಗಿದ್ದು ಪ್ರವೃತ್ತಿಯನ್ನು ಉಂಟು ಮಾಡ್ತಾನೆ ಅಂತ ಅಷ್ಟದಳ ಸದ್ಹೃದಯ ಕಮಲ ಅಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸತೊಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಸರ್ವೋತ್ಕೃಷ್ಟನಾಗಿರ್ತಕ್ಕಂಥ ಪರಮಾತ್ಮ ನಿರ್ದುಷ್ಟ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥವನು ಇಂತಹ ಪರಮಾತ್ಮ ಈ ಜೀವರಲ್ಲಿ ಎಲ್ಲಿ ಇರ್ತಾನೆ ಅಂತ ಕೇಳಿದ್ರೆ ಜೀವರ ಪರಿಮಾಣ ಏನು ಅಂತಾದರೆ ಹಿಂದೆ ಹೇಳಿದೆವು one divided by ten thousand ಒಂದು ಹತ್ತು ಸಾವಿರದ ಒಂದನೇ ಭಾಗ ಒಂದು ಭಾಗ ಆದರೆ ಎಷ್ಟು ಸೂಕ್ಷ್ಮನೋ ಅಷ್ಟು ಜೀವನ ಗಾತ್ರ ಅಥವಾ ಪರಿಮಾಣ ಅಂಥೇಳಿ ಅವನಲ್ಲಿ ಸುಷುಮ್ನಾ ನಾಡಿ ಅನ್ನೋದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಒಂದು ಕೂದಲಿನ ಸಾವಿರ ಭಾಗದಷ್ಟು ಇದ್ದರೆ ಎಷ್ಟೋ ಅಷ್ಟು ಸಣ್ಣದು ಅಂತಹ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಸುಷುಮ್ನಾ ನಾಡಿ ಅಂತಹ ಬ್ರಹ್ಮನಾಡಿ ಅಂತಲೂ ಕರಿತೀವಿ ಅದಕ್ಕೆ ಬ್ರಹ್ಮದೇವರ ಅಭಿಮಾನಿಯಾಗಿದ್ದರಿಂದ ಸುಷುಮ್ನಾ ನಾಡಿಗೆ ಬ್ರಹ್ಮನಾಡಿ ಅಂತಲೂ ಹೆಸರಿದೆ ಆ ಬ್ರಹ್ಮನಾಡಿಯಲ್ಲಿ ಆರು ಚಕ್ರಗಳಿವೆ ಮತ್ತು ಅಲ್ಲಿ ಹೃದಯ ಮಧ್ಯದಲ್ಲಿ ಎಂಟು ದಳದ ಒಂದು ಕಮಲ ಇದೆ ಅಷ್ಟದಳ ಸದ್ಹೃದಯ ಕಮಲಾಧಿಷ್ಠಿತನೋತನಾಗಿ ಅಂಥೇಳಿ ತುಂದಿಯಿಂದ ಶಿರಸ್ಪರ್ಯಂತವಾಗಿ ಬೆನ್ನು ಹುರಿಯೊಳಗಿರ್ತಕ್ಕಂಥ ಅವಕಾಶ ಪ್ರದೇಶದಲ್ಲಿ ಇಡ ಮತ್ತು ಪಿಂಗಳ ಅಂತ ನಾಡಿಗಳು ಅದರ ಮಧ್ಯೆ ಸುಷುಮ್ನ ನಾಡಿ ಅಂತ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಇಡ ನಾಡಿಗಳು ಅಂತ ಬಲಭಾಗದಲ್ಲಿ ಮೂವತ್ತಾರು ಸಾವಿರ ನಾಡಿಗಳು ಪಿಂಗಳ ನಾಡಿಗಳು ಅಂತ ಅದರ ಮಧ್ಯದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಸುಷುಮ್ನ ನಾಡಿ ಅಂತ ಇದೆ ಒಂದು ಕೂದಲಿನ ಸಾವಿರ ಭಾಗದಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಈ ನಾಡಿ ಮತ್ತು ಐದು ವಿಭಾಗದಿಂದ ಇರತಕ್ಕಂಥದ್ದು ವಜ್ರಿಕ ಆರ್ಯ ವೈದ್ಯುತಿ ಪ್ರಕಾಶಿಕ ಅಂಥೇಳಿ ಈ ನಾಲ್ಕು ನಾಡಿಗಳು ಮತ್ತು ನಡುವೆ ಬ್ರಹ್ಮನಾಡಿ ಅಂಥೇಳಿ ಈ ಬ್ರಹ್ಮನಾಡಿಯಲ್ಲಿ ಆರು ಚಕ್ರಗಳಿದೆ ಅಂತ ವೃಷಣ ಮೂಲದಲ್ಲಿ ನಾಲ್ಕು ದಳದ ಕಮಲ ನಾಭಿಯಲ್ಲಿ ಆರು ದಳದ ಕಮಲ ಹೃದಯದಲ್ಲಿ ಎಂಟು ದಳದ ಕಮಲ ಕಂಠದಲ್ಲಿ ಎರಡು ದಳದ ಕಮಲ ಹುಬ್ಬುಗಳ ನಡುವೆ ನಾಲ್ಕು ದಳದ ಕಮಲ ಸಹಸ್ರಾರದಲ್ಲಿ ಹನ್ನೆರಡು ದಳದ ಕಮಲ ಅಂತ ಈ ರೀತಿಯಾಗಿ ಇರತಕ್ಕಂಥದ್ದು ಇದರ ವಿವರವನ್ನು ನಾಡಿ ಪ್ರಕರಣದಲ್ಲಿ ವಿಸ್ತಾರವಾಗಿ ಅಲ್ಲಿ ತಿಳಿಸ್ತಾರೆ ಈ ಅಷ್ಟದಳ ಈ ಯುಕ್ತವಾಗಿರ್ತಕ್ಕಂಥ ಆ ಕಮಲ ಏನಿದೆ ಆ ಹೃದಯ ಕಮಲದಲ್ಲಿ ಬಿಂಬಮೂರ್ತಿಯಾಗಿರ್ತಕ್ಕಂಥ ಪರಮಾತ್ಮ ಇರ್ತಾನೆ ಹೇಗೆ ಇರ್ತಾನೆ ಅಂತ ಕೇಳಿದ್ರೆ ಆ ಬಿಂಬ ಮೂರ್ತಿ ಆ ಹೃದಯ ಕಮಲದ ಕರ್ಣಿಕೆ ಅಂದರೆ ಮಧ್ಯಭಾಗದಲ್ಲಿ ಒಂದು ಸಿಂಹಾಸನ ಅದರ ಮೇಲೆ ಈ ಪರಮಾತ್ಮ ಅಲ್ಲಿರ್ತಾನೆ ಜೀವನ ಹೃದಯ ಕಮಲದಲ್ಲಿ ಆ ಪರಮಾತ್ಮನ ಪಾದ ಮೂಲದಲ್ಲಿ ವಾಯುದೇವರಿರ್ತಾನೆ ವಾಯುದೇವರ ಪಾದದ ಕೆಳಗೆ ಜೀವ ಇರ್ತಾನೆ ಈ ಅಷ್ಟದಳಗಳಲ್ಲಿ ಇಂದ್ರ ಮೊದಲಾಗಿರ್ತಕ್ಕಂಥ ದಿಕ್ಪಾಲಕರು ಕೂಡ ಇರ್ತಾರೆ ಯಾವ್ಯಾವ ದಿಕ್ಕಿನಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ ಪೂರ್ವ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂಥವನು ಇಂದ್ರ ಪಶ್ಚಿಮ ದಿಕ್ಕಿಗೆ ವರುಣ ಉತ್ತರ ದಿಕ್ಕಿಗೆ ಕುಬೇರ ದಕ್ಷಿಣ ದಿಕ್ಕಿಗೆ ಯಮ ಈಶಾನ್ಯಕ್ಕೆ ರುದ್ರ ಆಗ್ನೇಯಕ್ಕೆ ಅಗ್ನಿ ವಾಯುವ್ಯ ದಿಕ್ಕಿಗೆ ಪ್ರವಾಹವಾಯು ನೈಋತ್ಯ ದಿಕ್ಕಿಗೆ ನಿರವೃತ್ತಿ ಅಂಥೇಳಿ ಹೀಗೆ ಅಷ್ಟ ದಿಕ್ಪಾಲಕವರು ಅವರು ಅವರವರ ಉಪಾಸನಾ ಮೂರ್ತಿಯಾಗಿರ್ತಕ್ಕಂಥ ರೂಪಗಳನ್ನು ಯಮನಿಗೆ ಬಿಂಬರೂಪಿ ಶ್ರೀರಾಮಚಂದ್ರ ಈಗ ಅವರವರ ಬಿಂಬರೂಪಿಯನ್ನು ಆರಾಧನೆ ಮಾಡ್ತಾ ಅಲ್ಲಿ ಇರ್ತಾರೆ ಈ ಪರಮಾತ್ಮ ಏನು ಮಾಡ್ತಾನೆ ಆ ಅಷ್ಟದಿಕ್ಪಾಲಕರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಆ ಅಷ್ಟದಳಗಳಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ ಪರಮಾತ್ಮ ಆಗ ಜೀವರಿಗೆ ಸುಬುದ್ಧಿ ದುರ್ಬುದ್ಧಿಗಳನ್ನು ಅವರ ಪ್ರಾಚೀನ ಕರ್ಮಕ್ಕೆ ಅನುಸಾರವಾಗಿ ಪರಮಾತ್ಮ ಕೊಡ್ತಾ ಹೋಗ್ತಾನೆ ಅದನ್ನೇ ದಾಸರು ಹೇಳಿದ್ದು ಅಷ್ಟದಳ ಸದ್ಹೃದಯ ಕಮಲಾಧಿಷ್ಠಿತನು ತಾನಾಗಿ ಸರ್ವೋತ್ಕೃಷ್ಟ ಮಹಿಮನು ದಳಗಳಲ್ಲಿ ಸಂಚರಿಸುತ್ತಾ ಒಳಗಿದ್ದು ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಅಂತ ದುಷ್ಟರಿಗೆ ದುರ್ಬುದ್ಧಿಯನ್ನೇ ಪ್ರಚೋದನೆಯನ್ನು ಮಾಡ್ತಾನೆ ಅದೇ ರೀತಿಯಾಗಿ ಕರ್ಮ ವಿಶಿಷ್ಟರಿಗೆ ಯಾರು ಸಜ್ಜನರಿದ್ದಾರೆ ಅಂಥವರಿಗೆ ಸುಜ್ಞಾನ ಧರ್ಮ ಸುಪುಷ್ಟಿಗೈಸುತ ಸಂತೈಪ ನಿರ್ದುಷ್ಟ ಸುಖಪೂರ್ಣ ಪರಮಾತ್ಮ ದೋಷ ದೂರ ಗುಣಪರಿಪೂರ್ಣನೇ ಆಗಿದ್ದಾನೆ ಹಂಸನಾಮಕನಾಗಿರ್ತಕ್ಕಂಥ ಬಿಂಬಮೂರ್ತಿ ದಡಗಳಲ್ಲಿ ಸಂಚಾರ ಮಾಡ್ತಾ ಅಲ್ಲಿರ್ತಕ್ಕಂಥ ಅಷ್ಟದಿಕ್ಪಾಲಕರಿಂದ ಪ್ರತಿ ಕ್ಷಣವೂ ಪೂಜೆ ಸ್ವೀಕಾರ ಮಾಡ್ತಾ ತಿರು ಸಂಚಾರ ಮಾಡ್ತಾನೇ ಇರ್ತಾನೆ ಆ ದೇವತೆಗಳಿಗೆ ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಪ್ರೇರಣೆ ಮಾಡಲಿಕ್ಕೆ ಏನು ಬೇಕೋ ಆ ನಿಯಮನ ಕಾರ್ಯವನ್ನು ಕೂಡ ಭಗವಂತ ಮಾಡ್ತಾನೆ ಇಂದ್ರ ಪುಣ್ಯಕರ್ಮವನ್ನು ಮಾಡಿಸ್ತಾನೆ ಅಗ್ನಿಯ ಮನೆಗೆ ಹೋದಾಗ ನಿದ್ರೆ ಆಲಸ್ಯ ಹಸಿವೆ ತುಷೆ ಇದೆಲ್ಲ ಆಗ್ತಾ ಇದೆ ಯಮನ ಮನೆಗೆ ಹೋದಾಗ ಕೋಪ ಆಟಾಟೋಪ ನಿರವೃತ್ತಿ ಮನೆಗೆ ಹೋದಾಗ ಪಾಪಕರ್ಮ ವರ್ಣನ ಮನೆಗೆ ಹೋದಾಗ ಹಾಸ್ಯ ವಿನೋದ ಪ್ರವಾಹವಾಯುವಿನ ಮನೆಗೆ ಹೋದಾಗ ಓಡಾಟ ಕುಬೇರನ ಮನೆಗೆ ಹೋದಾಗ ಧರ್ಮಾಚರಣೆಯ ಬುದ್ಧಿ ರುದ್ರದೇವರ ಮನೆಗೆ ಹೋದಾಗ ದಾನ ಬುದ್ಧಿ ಹೀಗೆಲ್ಲ ಆ ಜೀವನ ಮಾನಸಿಕ ಪ್ರವೃತ್ತಿ ಅನ್ನೋದು ಬದಲಾಗುತ್ತೆ ಇದನ್ನು ವರ್ಣ ಪ್ರಕ್ರಿಯಾ ಸಂಧಿಯಲ್ಲಿ ವಿಸ್ತಾರವಾಗಿ ಹೇಳ್ತಾರೆ ಆ ದೇವತೆಗಳಿಗೆ ಅವರವರ ಯೋಗ್ಯತಾನುಸಾರ ಜೀವರ ಯೋಗ್ಯತೆಯಂತೆ ಕರ್ಮವನ್ನು ಮಾಡಿಸ್ಲಿಕ್ಕೆ ಪ್ರೇರಣೆ ನೀಡೋದಕ್ಕಾಗಿ ಭಗವಂತ ಆ ದಳಗಳಲ್ಲಿ ಸಂಚಾರವನ್ನು ಮಾಡ್ತಾನೆ ಸುದುರ್ಬುದ್ಧಿ ಪ್ರಧಾನಾಯ ದಲೆ ಪರ್ಯಟತೆ ಪರಹ ಪ್ರಕ್ರಿಯಾ ಸಂಧಿಯಲ್ಲಿ ಹೇಳ್ತಾರೆ ಸುರಪನಾಲೆ ಕೈದಿದಡೆ ಮನ ಎರಗುವುದು ಸತ್ಪುಣ್ಯ ಅದೇ ಅಂತ ಪರಮಾತ್ಮ ಇಂದ್ರನ ಮನೆಗೆ ಬಂದಾಗ ಆ ಜೀವನಿಗೆ ಒಳ್ಳೆ ಪುಣ್ಯಕರ್ಮಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಬರುತ್ತೆ ಅದೇ ಬರಲು ವನ್ಹಿಯ ಮನೆಗೆ ಪರಮಾತ್ಮ ಅಗ್ನಿಯ ಮನೆಗೆ ಬಂದಾಗ ನಿದ್ರ ಆಲಸ್ಯ ಹಸಿ ತೃಷೆ ನಿದ್ರೆ ಬರುತ್ತೆ ಆಲಸ್ಯ ಆಗುತ್ತೆ ನಾಳೆ ಮಾಡಿದ್ರಾಯ್ತು ಅಂತ ಹಸಿವು ತೃಷೆ ಈ ರೀತಿಯಾಗಿ ತರಣಿ ಎನಿಕೆ ತನದಿ ತರಣಿ ತನಯ ಅಂದರೆ ಸೂರ್ಯಪುತ್ರನಾಗಿರ್ತಕ್ಕಂಥ ಯಮನ ಮನೆ ಅಂದರೆ ದಕ್ಷಿಣ ದಿಕ್ಕಿಗೆ ಬಂದಾಗ ಸಂಭರಿತ ಕೋಪಾಟೋಪ ತೋರುವುದು ಭಾರಿ ಸಿಟ್ಟು ಸೆಡವು ಕೋಪ ಇದೆಲ್ಲ ಬರುತ್ತಾ ಇದೆ ಅರವಿದೂರನು ಪರಮಾತ್ಮ ದೋಷದೂರ ಗುಣಪರಿಪೂರ್ಣ ನಿರವೃತ್ತಿಯಲ್ಲಿರ ಬರೀ ಪಾಪಗಳ ಮಾಳ್ಪ ನೈಋತ್ಯ ದಿಕ್ಕಿಗೆ ನಿವೃತ್ತಿ ದೇವತೆ ಮನೆಗೆ ಬಂದಾಗ ಬರೀ ಪಾಪಗಳ ಮಾಡ್ಪ ಅಂತ ವರುಣನ ಮನೆಗೆ ಬಂದಾಗ ವರುಣನಲ್ಲಿ ವಿನೋದ ಹಾಸ್ಯವು ವರುಣನ ಮನೆಗೆ ಬಂದಾಗ ಒಳ್ಳೆ ಹಾಸ್ಯ ಮಾಡೋಣ ವಿನೋದ ಮಾಡೋಣ ಅನ್ನೋದು ಮರುತನಳು ಗಮನಾಗಮನ ಪ್ರವಾಹವಾಯು ವಾಯು ಬಂದಾಗ ಗಮನ ಆಗಮನ ಓಡಾಟ ಅಲ್ಲಿ ಹೋಗೋಣ ಇಲ್ಲಿ ಬರೋಣ ಸಂಚಾರ ಮಾಡೋಣ ತೀರ್ಥಕ್ಷೇತ್ರ ಯಾತ್ರೆ ಆ ಜೀವಿ ಸುಜೀವಿ ಆಗಿದ್ದರೆ ಇಲ್ಲ ಹೋಗಬಾರದ ಸ್ಥಳಕ್ಕೆ ಹೋಗಬೇಕು ಅನ್ನೋ ಅಪೇಕ್ಷೆ ದುಷ್ಟಜೀವಿಯ ಇದು ಹಿಮಕರ ಧನಾಧಿಪರಲ್ಲಿ ಧರ್ಮದ ಬುದ್ಧಿ ಜನಿಸುವುದು ರುದ್ರದೇವರ ಮನೆಗೆ ಹೋದಾಗ ಧರ್ಮದ ಬುದ್ಧಿ ಅಥವಾ ಕುಬೇರನ ಮನೆಗೆ ಹೋದಾಗ ಧರ್ಮದ ಬುದ್ಧಿ ಹರನ ಮಂದಿರದಲ್ಲಿ ಗೋಧನ ಧರಣಿ ಕನ್ಯಾದಾನಗಳು ಒಂದರಗಳಿಗೆ ತಡೆಯದರೆ ಕೊಡುತ್ತಿಹ ಚಿತ್ತ ಪುಟ್ಟುವುದು ಅಂತೇಳಿ ರುದ್ರದೇವರ ಮನೆಗೆ ಬಂದಾಗ ಗೋದಾನ ಹಿರಣ್ಯದಾನ ಭೂದಾನ ಕನ್ಯಾದಾನ ಇದನ್ನೆಲ್ಲ ಶೀಘ್ರದಲ್ಲಿ ದಾನಾದಿಗಳನ್ನು ಮಾಡಬೇಕು ಅನ್ನುವಂಥ ಬುದ್ಧಿ ಹೀಗೆ ಪರಮಾತ್ಮ ದಳಗಳಲ್ಲಿ ಸಂಚಾರ ಮಾಡಿ ಆಯಾ ದಿಗ್ದೇವತೆಗಳಿಂದ ಸೇವಾ ಸ್ವೀಕಾರ ಮಾಡಿ ಅವರನ್ನು ಪ್ರೇರಣೆ ಮಾಡ್ತಾನೆ ಭಗವಂತ ಆಯಾ ಜೀವರ ಸ್ವರೂಪ ಅಂತ ಕರ್ಮವನ್ನು ಮಾಡಿಸ್ಲಿಕ್ಕೆ ಅಂತ ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಜ್ಞಾನ ಧರ್ಮ ಅಂತ ಎಲ್ಲರ ಹೃದಯ ಕಮಲದಲ್ಲೂ ಎಂಟು ದಳಗಳಿದೆ ಆ ಎಲ್ಲ ದಳಗಳಲ್ಲೂ ಕೂಡ ಈ ದಿಕ್ಕಿಗೆ ಸಂಬಂಧಪಟ್ಟಂತೆ ಪೂರ್ವ ಪಶ್ಚಿಮ ಹೀಗೆ ಆಯಾ ದಿಗ್ಗಭಿಮಾನಿ ದೇವತೆಗಳಿರ್ತಾರೆ ಅವರ ಕಾರ್ಯವನ್ನು ಭಗವಂತ ಸ್ವೀಕಾರ ಮಾಡಿ ಅವರವರಿಗೆ ಪ್ರೇರಣೆಯನ್ನು ಮಾಡ್ತಾನೆ ಭಗವಂತ ಅವರವರ ನಿಯಮನ ಮಾಡ್ತಕ್ಕಂಥವನು ಭಗವಂತ ದುಷ್ಟರಿಗೆ ದುರ್ಬುದ್ಧಿ ಕರ್ಮ ವಿಶಿಷ್ಟರಿಗೆ ಸುಬುದ್ಧಿ ಈ ವ್ಯವಸ್ಥೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ ದೇವತೆಗಳು ಯಾಂತ್ರಿಕವಾಗಿ ತಮ್ಮ ತಮ್ಮ ಕಾರ್ಯ ಮಾಡೋದಿಲ್ಲ ಜೀವರ ಕರ್ಮಾನುಸಾರ ಸುಬುದ್ಧಿಯನ್ನೋ ದುರ್ಬುದ್ಧಿಯನ್ನೋ ಕೊಡ್ತಾರೆ ಜಾತಕದಲ್ಲಿ ಶುಭಗ್ರಹರೂ ಇರ್ತಾರೆ ಪಾಪಗ್ರಹಗಳೂ ಇರ್ತಾರೆ ಆದರೆ ಪಾಪಿಗಳಿಗೆ ದುಷ್ಟಫಲ ಪುಣ್ಯವಂತರಿಗೆ ಶುಭ ಫಲ ಅನ್ನೋ ವ್ಯವಸ್ಥೆಗೆ ಕಾರಣ ಏನು ಅಂದರೆ ಪೂರ್ವಕರ್ಮ ಅನಾದಿ ಕರ್ಮ ಅವನ ಸ್ವರೂಪ ಯೋಗ್ಯತೆ ಏನಿದೆಯೋ ಅದೇ ರೀತಿಯಾಗಿ ಹಾಗೆ ಇಂದ್ರಾದಿ ಪರಿವಾರ ದೇವತೆಗಳನ್ನು ಪೂಜಿಸ್ತಕ್ಕಂಥವ್ರಿಗೆ ಅವರು ಸುಬುದ್ಧಿಯನ್ನೇ ಕೊಡ್ತಾರೆ ಅದಕ್ಕೆ ಪರಿವಾರ ಗ್ರಾಹ್ಯ ಅಪಿಹೇಯ ಪ್ರಧಾನತಃ ಅಂತ ಪರಿವಾರ ದೇವತೆಗಳನ್ನೂ ಕೂಡ ಉಪಾಸನೆಯನ್ನು ಮಾಡಬೇಕು ಅಂತ ಭಗವಂತ ನಾನಾ ದಳಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ರೂಪದಿಂದ ಇರ್ತಾನೆ ಅಥವಾ ರೂಪಗಳು ವ್ಯತ್ಯಾಸ ಇದೆಯಾ ಅಂತ ಕೇಳಿದ್ರೆ ಮುಂದೆ ಅದನ್ನು ತಿಳಿಸ್ತಾರೆ ಪೂರ್ವ ದಿಕ್ಕಿನಲ್ಲಿ ಬಂದಾಗ ಉಪೇಂದ್ರ ಅನ್ನ ಹೆಸರಿನಿಂದ ಆ ರೂಪವನ್ನು ಧಾರಣೆ ಮಾಡ್ತಾನೆ ನೈಋತ್ಯ ದಿಕ್ಕಿಗೆ ಬಂದಾಗ ಜನಾರ್ದನ ಉತ್ತರ ದಿಕ್ಕಿಗೆ ಬಂದಾಗ ಕಪಿಲ ಈಶಾನ್ಯದಲ್ಲಿ ನರಸಿಂಹ ಆಗ್ನೇಯ ದಿಕ್ಕಿನಲ್ಲಿ ಪರಶುರಾಮ ಪಶ್ಚಿಮದಲ್ಲಿ ಮತ್ಸ್ಯ ದಕ್ಷಿಣದಲ್ಲಿ ಶ್ರೀರಾಮಚಂದ್ರ ವಾಯುವ್ಯದಲ್ಲಿ ಹಯಗ್ರೀವ ಅಂತ ಹೀಗೆ ಆ ದೇವತೆಗಳ ಅಂತರ್ಯಾಮಿಯಾಗಿರ್ತಕ್ಕಂಥ ಈ ರೂಪವನ್ನು ಭಗವಂತ ಅಲ್ಲಿ ಧಾರಣೆಯನ್ನು ಮಾಡ್ತಾನೆ ಯಾರು ಪರಿವಾರ ದೇವತೆಗಳನ್ನು ಉಪಾಸನೆ ಮಾಡಿ ಪರಮಾತ್ಮನ ಪರಿವಾರ ಅಂತ ಚಿಂತನೆ ಮಾಡ್ತಾರೋ ಅಂತಹ ಸುಜೀವಿಗಳಿಗೆ ಸುಬುದ್ಧಿಯನ್ನು ಪ್ರೇರಣೆ ಮಾಡ್ತಾರೆ ಪರಿವಾರ ದೇವತೆಗಳನ್ನು ಬಿಟ್ಟು ಕೇವಲ ನಾವು ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನನ್ನು ಮಾತ್ರನೇ ಉಪಾಸನೆ ಮಾಡ್ತೀವಿ ಯಾಕಂದರೆ ಇವರು ನಮ್ಮಂತೆ ಅಸ್ವತಂತ್ರರು ಅಂತ ಚಿಂತನೆ ಮಾಡ್ತಕ್ಕಂಥ ದುಷ್ಟಬುದ್ಧಿ ಅವರಿಗೆ ದುರ್ಬುದ್ಧಿಯನ್ನೇ ಪ್ರಚೋದನೆ ಮಾಡ್ತಾರೆ ಆದ್ದರಿಂದ ಹೇಳ್ತಾರೆ ಅಪೂ ಅಪೂಜಿತ ಅಧರ್ಮಾದಿ ದಾತಾರಸ್ತೆ ತಥಾಭಿದಾಹ ಅಂತ ಅಪೂಜಿತ ದುಷ್ಟರು ಈ ಪರಿವಾರ ದೇವತೆಗಳನ್ನು ಉಪಾಸನೆ ಮಾಡೋದೇ ಇಲ್ಲ ಅವ್ರನ್ನ ತಿರಸ್ಕಾರ ಮಾಡ್ತಾರೋದ್ರಿಂದ ಅವರಿಗೆ ದುರ್ಬುದ್ಧಿನೇ ಪ್ರೇರಣೆ ಮಾಡ್ತಾರೆ ಸಜ್ಜನರಾಗಿರ್ತಕ್ಕಂಥವರು ಜ್ಞಾನಿಗಳ ಉಪದೇಶದಿಂದ ತಿಳಿದು ಪರಿವಾರ ದೇವತೆಗಳನ್ನು ಪರಮಾತ್ಮನ ಪರಿವಾರ ಅಂತ ಅವರವರ ಕಕ್ಷಾ ತಾರತಮ್ಯವನ್ನು ತಿಳಿದು ಉಪಾಸನೆ ಮಾಡಿ ಆ ಎಲ್ಲರಿಗಿಂತಲೂ ಸರ್ವೋತ್ತಮನಾಗಿರ್ತಕ್ಕಂಥವನು ಭಗವಂತ ಭೂತ ಭವಿಷ್ಯತ್ ವರ್ತಮಾನ ಎಲ್ಲ ಕಾಲದಲ್ಲೂ ಅವನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಿದರೆ ಅವರಿಗೆ ಸದಾ ಸದ್ಬುದ್ಧಿಯನ್ನೇ ಪ್ರೇರಣೆ ಮಾಡ್ತಾರೆ ನಿವೃತ್ತಿ ದುರ್ಗೆ ಮನ್ಮಥ ರುದ್ರ ಅವರನ್ನು ಪೂಜಿಸದೇ ಇದ್ದವರಿಗೆ ಅಧರ್ಮ ಅಜ್ಞಾನ ವೈರಾಗ್ಯ ಇಲ್ಲದೇ ಇದ್ದಂಗೆ ವಿಷಯ ಸುಖಗಳಲ್ಲಿ ಆಸಕ್ತಿ ಆಮೇಲೆ ಐಶ್ವರ್ಯ ಇಲ್ಲದೇ ಇದ್ದಂಗೆ ಮಾಡುವಂಥದ್ದು ಅಥವಾ ದಾರಿದ್ರ್ಯ ತಂದು ಕೊಡೋದು ಹೀಗೆ ಅಧರ್ಮ ಹೀಗೆಲ್ಲವನ್ನು ಕೂಡ ಮಾಡಿಸ್ತಾರೆ ಅದೇ ರೀತಿಯಾಗಿ ಅಗ್ನಿ ನಿದ್ರೆ ಆಲಸ್ಯಾದಿಗಳನ್ನು ಪ್ರೇರಣೆ ಮಾಡ್ತಾನೆ ಅಗ್ನಿ ಆರಾಧನೆಯನ್ನು ಯಾರು ಮಾಡ್ತಾರೋ ಅಗ್ನಿ ಅಗ್ನಿ ಅಂತರ್ಗತ ಹರಣಿಪತಿ ಪರಶುರಾಮ ಅವನೇ ಹುತವಹ ಎಲ್ಲ ದೇವತೆಗಳಿಗೆ ಆಹಾರವನ್ನು ತಲುಪಿಸ್ತಕ್ಕಂಥ ಒಂದು ಮಹಾ ಜವಾಬ್ದಾರಿ ಭಗವಂತ ಕೊಟ್ಟಿಯಾನೆ ಇಂತಹ ಅಗ್ನಿ ಅನ್ನೋದು ಎಲ್ಲರಿಗೂ ಎಲ್ಲ ಜೀವರ ಸಾಧನೆ ಆಗಬೇಕು ಅಂತಾದರೆ ಬೇಕು ನಿತ್ಯದ ಅನ್ನ ಇತ್ಯಾದಿ ಎಲ್ಲವನ್ನು ಪಾಕ ಮಾಡೋದಕ್ಕೂ ಬೇಕು ಹೋಮ ವೈಶ್ವದೇವ ಇತ್ಯಾದಿಗೂ ಅಗ್ನಿ ಬೇಕು ಕೊನೆಯಲ್ಲಿ ಆ ಜೀವನ ದಹನ ಆಗಬೇಕು ಅಂತ್ಯಷ್ಟಿ ಅಂತ ಆಗಬೇಕಾದರೂ ಅಗ್ನಿ ಬೇಕು ಅಂತಹ ಅಗ್ನಿಗೆ ದಹನತ್ವ ಪಾಚಕತ್ವ ಶೋಷಕತ್ವ ಪ್ರಕಾಶತ್ವ ಎಲ್ಲ ಗುಣಧರ್ಮಗಳನ್ನು ನಿಯಮನ ಮಾಡಲಿಕ್ಕೆ ಭಗವಂತನೇ ಇದ್ದಾನೆ ಈ ಅಗ್ನಿಗೆ ಅಮರಾಸ್ಯ ದೇವತೆಗಳ ಮುಖ ಅಂತ ಯಾವುದೇ ಹವಿಸನ್ನು ತಲುಪಿಸೋದಾದರೂ ಅಗ್ನಿಯ ಮುಖಾಂತರವೇ ತಲುಪಿಸಬೇಕು ಪರಮಾತ್ಮ ಅತ್ಯಂತ ಶ್ರೇಷ್ಠ ಭಕ್ತ ಈ ರೀತಿಯಾಗಿ ಪರಮಾತ್ಮನ ಪರಿವಾರ ಅಂತ ಚಿಂತನೆ ಮಾಡಿದವರಿಗೆ ನಿದ್ರಾ ಆಲಸ್ಯಾದಿಗಳನ್ನೆಲ್ಲ ಪರಿಹಾರವನ್ನು ಮಾಡ್ತಾನೆ ಅದಕ್ಕೆ ಆ ಅಗ್ನಿಯಲ್ಲಿ ಹೋಮ ಮಾಡಿದ ನಂತರ ಅಗ್ನಿಯನ್ನು ಸ್ತೋತ್ರ ಮಾಡೋದು ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಫಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಹವ್ಯ ವಾಹನ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡೋದು ಹೀಗೆ ಪ್ರಾರ್ಥನೆ ಮಾಡಿದ್ರೆ ಆಯುಸ್ಸು ಆರೋಗ್ಯ ವಿದ್ಯೆ ಬುದ್ಧಿ ಶ್ರೇಹ ಅಂದರೆ ಸಂಪತ್ತು ಬಲ ಅಂದರೆ ಬಲ ಮೇಧಾಮ್ ಅಂದರೆ ಬುದ್ಧಿಶಕ್ತಿ ಶ್ರದ್ಧಾ ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ಶ್ರದ್ಧೆ ಯಶಃ ಅಂದರೆ ಕೀರ್ತಿ ಎಲ್ಲವನ್ನು ಕೂಡ ಅಗ್ನಿ ಅಗ್ನಿ ಅಂತರ್ಗತನಾಗಿ ಪರಮಾತ್ಮ ಕೊಡ್ತಾನೆ ಆದ್ದರಿಂದ ಪ್ರಾರ್ಥನೆ ಮಾಡೋರಿಗೆ ಈ ರೀತಿಯಾಗಿ ಪ್ರಾರ್ಥನೆ ಮಾಡದೇ ಇದ್ದರೆ ನಿದ್ರೆ ಆಲಸ್ಯ ಹಸಿ ತುಷ ಎಲ್ಲವನ್ನು ಕೂಡ ಆ ಅಗ್ನಿ ಪ್ರೇರಣೆಯನ್ನು ಮಾಡ್ತಾನೆ ಆದ್ದರಿಂದ ಮೊದಲಿಗೆ ಪೀಠ ಪೂಜೆ ಮಾಡೋ ಸಂದರ್ಭದಲ್ಲಿ ಈ ರೀತಿಯಾಗಿ ಪರಮಾತ್ಮ ಅಷ್ಟ ದಳಗಳಲ್ಲಿ ಸಂಚಾರ ಮಾಡಿ ಆಯಾ ದೇವತಾಂತರ್ಗತನಾಗಿ ಇತ್ತು ಆಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಪ್ರೇರಕ ಶಕ್ತಿಯನ್ನು ಆ ದೇವತೆಗಳಿಗೂ ಕೂಡ ಕೊಡ್ತಾನೆ ಭಗವಂತ ಇಂತಹ ಪರಮಾತ್ಮ ನಿರ್ದುಷ್ಟ ಸುಖಪೂರ್ಣ ಅವನಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಷಮ್ಯ ನೈರ್ಗುಣ್ಯ ದೋಷಾದಿಗಳಿಲ್ಲ ದಳಗಳಲ್ಲಿ ಸಂಚಾರ ಮಾಡ್ತಕ್ಕಂಥ ಈ ಬಿಂಬ ಬಿಂಬಮೂರ್ತಿಗೆ ಹಂಸ ಅಂತ ಹೆಸರು ಹಂಸ ಅನ್ನೋದು ನೈರ್ಮಲ್ಯ ಅಂದರೆ ಸುಖಗಳಿಗೆ ಸಂಕೇತ ನಿರ್ದುಷ್ಟವಾಗಿರ್ತಕ್ಕಂಥದ್ದು ಆದ್ದರಿಂದ ಈ ಹಂಸನಾಮಕ ಪರಮಾತ್ಮ ನಿರ್ದುಷ್ಟ ಸುಖಪೂರ್ಣ ಹಮ್ ಅಂದರೆ ನಿರ್ದುಷ್ಟ ಸಹ ಅಂದರೆ ಸುಖಪೂರ್ಣನಾಗಿರ್ತಕ್ಕಂಥವನು ಅಂತ ಆದರೆ ಸಂಕಲ್ಪ ಮಾಡುವಂಥ ಸಂದರ್ಭದಲ್ಲಿ ಹೃತ್ಕಮಲ ಮಧ್ಯ ನಿವಾಸಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಚತುರ್ಮೂರ್ತಿ ಅನಂತಾದಿ ಅವತಾರಾತ್ಮಕ ಲಕ್ಷ್ಮೀನಾರಾಯಣ ಪ್ರೇರಣೆಯ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಅಂಥೇಳಿ ಈ ರೀತಿಯಾಗಿ ಸಂಕಲ್ಪವನ್ನು ಮಾಡಿ ಆಮೇಲೆ ಪರಿವಾರ ದೇವತೆಗಳನ್ನು ಚಿಂತನೆ ಮಾಡಿ ಆಯಾ ದಿಗಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ಭಗವಂತ ಈ ರೀತಿಯಾಗಿ ಚಿಂತನೆ ಮಾಡಿದ್ರೆ ಅವರವರ ಸ್ವರೂಪ ಯೋಗ್ಯತೆಯಂತೆ ಅನಾದಿ ಪ್ರಾಚೀನ ಕರ್ಮ ನಿಮಿತ್ತವಾಗಿ ಪ್ರೇರಣೆಯನ್ನು ಮಾಡ್ತಾನೆ ಇಂಥ ದೋಷ ದೂರ ಗುಣಪರಿಪೂರ್ಣನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಹೃದಯದಲ್ಲೇ ಇರ್ತಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ ಅರ್ಪಣ